ಬಂದಾಳಮ್ಮ ಬಂದಾಳಮ್ಮ ಭವಾನಿ ಮಾತೆ ಬಂದಾಳಮ್ಮ ಬಂದಾಳಮ್ಮ ಭವಾನಿ ಮಾತೆ ಬಂದಾಳಮ್ಮ ಬಂದಾಳಮ್ಮ ಭಾಗ್ಯ ದೇವತೆ ಬಂದಾಳಮ್ಮ ಬಂದಾಳಮ್ಮ ಭಾಗ್ಯ ದೇವತೆ ಬಂದಾಳಮ್ಮ ಬಾಗಿಲು ಸರಿಸಿ ನಿಲ್ಲಿರಮ್ಮ ಬಂದಾಳಮ್ಮ ಬಾಗಿಲು ಸರಿಸಿ ನೆಲ್ಲಿರಮ್ಮ ಬಂಧನ బకుతర కాయలు బందడమ్మా బంధన విడిచి బకుతర కాయలు బందడమ్మా బందాళమ్మ బందాళమ్మ భవానీ మాతే బందాళమ్మ బందాళమ్మ భాగ్య దేవతే కాశీ పీతాంబరవ నుట్టు బందాళమ్మ కాశీ పీతాంబరవ నుట్టు బందాళమ్మ ಕರಿಮಣಿ ದೈತ ನಿಂದಿಹಳಮ್ಮ ಕಾಮಿ ತಾತವ ನೀಯಲು ತಾಯಿ ಬರುವಳಮ್ಮ ಸ್ವಾಮಿ ತಾತವನಿಯಲು ತಾಯಿ ಬರುವಾಳಮ್ಮ ಏಕಾಚಿತ್ತದಿ ಧ್ಯಾನವ ಮಾಡಲು ಕರೀರಮ್ಮ ಬಂದಾಳಮ್ಮ ಬಂದಾಳಮ್ಮ ಭವಾನಿ ಮಾತೆ ಬಂದಾಳಮ್ಮ ಬಂದಾಳಮ್ಮ ಭಾಗ್ಯ ದೇವತೆ ಗೆಜ್ಜೆ ಕಾಲ ಗಲು ರನುತ ಬಂದಾಳಮ್ಮ ಗೆಜ್ಜೆ ಕಾಲ ಗಲು ರನುತ ಬಂದಾಳಮ್ಮ ಹರಿದ ಕುಂಕುಮ ಜೋಬಿತಳಾಗಿ ಹಿಂದಿಹಳಮ್ಮ ಒಂದೇ ಮನದಲ್ಲಿ ಕೂಗಲು ದೇವಿ ಬರುವಾಳಮ್ಮ ಒಂದೇ ಮನದಲ್ಲಿ ಕೂಗಲು ದೇವಿ ಬರುವಾಳಮ್ಮ ಕೇಳಿಕೊಳ್ಳಿರಿ ಬನ್ನೀರಮ್ಮ ಕೇಳಿ ಕೊಳ್ಳಿರಿ ಬನ್ನೀರಮ್ಮ ಬಂದಾಳಮ್ಮ ಬಂದಾಳಮ್ಮ ಭವಾನಿ ಮಾತೆ ಬಂದಾಳಮ್ಮ ಬಂದಾಳಮ್ಮ ಭಾಗ್ಯ ದೇವತೆ ಕಸ್ತೂರಿ ತಿಲಕವನಿಟ್ಟು ದೇವಿ ಬಂದಾಳಮ್ಮ ಕಸ್ತೂರಿ ತಿಲಕವನಿಟ್ಟು ದೇವಿ ಬಂದಾಳಮ್ಮ ಕೊರಳಲ್ಲಿ ಕವಳ ನಲಿ ನಲಿದಾಡುತ್ತದೆ ಬಂದಳಮ್ಮ ನಗು ತಲಿ ನಲಿದಾಡುತ್ತ ದೇವಿ ಬಂದಳಮ್ಮ ಅಭಯಾರ್ಥವ ನೀಡುತ್ತ ಆನಂದದಿ ಹಿಂದಿ ಹಳಮ್ಮ ಬಂದಳಮ್ಮ ಬಂದಳಮ್ಮ ಭವಾನಿ ಮಾತೆ ಬಂದಳಮ್ಮ ಬಂದಳಮ್ಮ ಭಾಗ್ಯ ದೇವತೆ ಮಿಂಚಿ ನಂದರಿ ಹೊಳೆಯುತ್ತಲೀಗ ಬಂದಳ ಮಿಂಚಿನಂದಡಿ ಹೊಳೆಯುತ್ತಲೀಗ ಬಂದಾಳಮ್ಮ ಮೂರು ಲೋಕಗಳು ಇಬ್ಬರಿ ಚಲುವೆ ಇಲ್ಲವಮ್ಮ ಕನಕ ಮಂಗಳ ಗೌರಿ ದೇವಿ ಬರುವಳಮ್ಮ ಕನಕ ಮಂಗಳ ಗೌರಿ ದೇವಿ ಬರುವಳಮ್ಮ ಮಂಗಲ್ಯ ಭಾಗ್ಯವ ಕೇಳಿಕೊಳ್ಳಿರಿ ಬನ್ನೀರಮ್ಮ ಬಂದಾಳಮ್ಮ ಬಂದಾಳಮ್ಮ ಭವಾನಿ ಮಾತೆ ಬಂದಾಳಮ್ಮ ಬಂದಾಳಮ್ಮ ಭಾಗ್ಯ ದೇವತೆ ಶುಕ್ರವಾರದ ಶುಭ ದಿನದಲ್ಲಿ ಬಂದಾಳಮ್ಮ ಬಂದು ಪಡಿಯ ಮೇಲೆ ದೇವಿ ಕುಳಿತಿಯಳಮ್ಮ ಶುಕ್ರವಾರದ ಶುಭ ದಿನದಲ್ಲಿ ಬಂದಾಳಮ್ಮ ಮಹಾಲಕ್ಷ್ಮಿ ಬರುವಾಳಮ್ಮ ಪೂರಣದಾರತಿ ಮಾಡಿ ನಾವು ಧನ್ಯರಾಗೋಣ ಬಂದಾಳಮ್ಮ ಬಂದಾಳಮ್ಮ ಭವಾನಿ ಮಾತೆ ಬಂದಾಳಮ್ಮ ಬಂದಾಳಮ್ಮ ಭಾಗ್ಯ ದೇವತೆ ಬಂದಾಳಮ್ಮ ಬಂದಾಳಮ್ಮ ಭಾಗ್ಯ ದೇವತೆ